ದಯಾದೇವಿ ನೋಡಿದಳು ಜಗತ್ತನ್ನು ಹೇಗೆ ರಕ್ಷಿಸುವುದು ಭಗವಂತನ ಕಿವಿ ಹಿಡ್ಕೊಂಡು ಎಳ್ಕೊಂಡು ಬಂದ್ಲು ಏ ನಿಮ್ಮ ನಿಮ್ಮ ದೃಷ್ಟಿ ಬೀಳ್ಬೇಕು ಸ್ವಾಮಿ ಜಗತ್ತಿನಲ್ಲಿ ನೀವಿಲ್ಲದೆ ಇದ್ರೆ ನಾನೇ ಮುಂದೆ ಹೋದರೆ ಜಗತ್ತು ನಾನು ದಯಾ ರೂಪದಲ್ಲಿ ಇದ್ದೆ ನಿಜ ನಾನು ಒಬ್ಬಳೇ ಹೋದರೆ ಗಂಡು ಬೀರಿ ಅಂತ ಹೇಳ್ತಾರೆ ನೀವು ಬನ್ನಿ ಮೊದಲು ನಾ ಬಂದರೆ ನಿನ್ನ ಕೆಲಸ ಏನು ನೀವು ನಡೀರಿ ಹೇಳ್ತೇನೆ ಎಂದ್ಲು ಕಿವಿ ಹಿಡಿದು ನೀವು ಮತ್ಸ್ಯರೂಪವಾಗಬೇಕೀಗ ಮನುವನ್ನು ಅನುಗ್ರಹ ಮಾಡಬೇಕು ಎಲ್ಲೋ ತಮಿಳ್ನಾಡಲ್ಲಿದ್ದಾನೆ ಇನ್ನು ಏಳು ದಿವಸಕ್ಕೆ ಜಗತ್ತು ಕೊಚ್ಚಿ ಹೋಗುತ್ತೆ ಏಳು ದಿವಸ ಆದ ನಂತರ ಮತ್ತೆ ಮನುಷ್ಯರು ಬೇಕು ಪ್ರಾಣಿಗಳು ಬೇಕು ಪಶುಗಳು ಬೇಕು ವೃಕ್ಷಗಳು ಬೇಕು ಔಷಧಿ ವನಸ್ಪತಿಗಳು ಬೇಕು ಅದಕ್ಕೇನು ಮಾಡಬೇಕು ನೀವು ಮೀನಾಗಬೇಕು ಅಯ್ಯೋ ಅಂತ ಭಗವಂತ ನನ್ನ ಮೀನು ಜನ್ಮದಲ್ಲಿ ಹಾಕ್ತೀಯ ನೀವು ಸುಮ್ಮನೆ ಇರ್ರಿ ನೀ ಹೆಂಗ್ರಿಗೆ ಬೋರೆ ನೀ ಎಲ್ಲಿರ್ತೀಯ ಅಂದರೆ ನಿಮ್ಮ ಕಣ್ಣಲ್ಲಿ ಕೂತಿರ್ತೇನೆ ಅಂದ್ಲು ದಯಾದೇವಿ ಸಮೀಕ್ಷಣ ವಿಚಿಂತನ ಪ್ರಭೃತಿವಿಹಿ ಸ್ವಯಂ ತಾದೃಶೈ ಮತ್ಸ್ಯಾವತಾರದಲ್ಲಿ ಮತ್ಸ್ಯಲಕ್ಷ್ಮಿ ಅಂತೆಲ್ಲ ತಗೊಂಡ್ಬರ್ತೀರಿ ಕೇಳಿದ್ದೀರಾ ಎಲ್ಲಾದರೂ ಕೂರ್ಮಲಕ್ಷ್ಮಿ ಅಂತ ಕೇಳಿದ್ದೀರಾ ಈ ಹೆಸರು ಯಾರಿಗಾರು ಇಡ್ತೀರಾ ಕೂರ್ಮಲಕ್ಷ್ಮಿ ಏನು ಆಚಾರರು ಬಂದರು ಏನೋ ಹೇಳಿಬಿಟ್ರಲ್ಲ ಇವರು ಏನೋ ಪೊಡಿ ಕೊಟ್ಟಾರೆ ಸುಮ್ಮನೆ ಇರಬಾರ್ದೆ ಸ್ವಾಮಿ ಇವರು ಚಂಚುಲಕ್ಷ್ಮಿ ಅಂತ ಇದೆ ಅಹೋಬಿಲ ಕ್ಷೇತ್ರದಲ್ಲಿ ಈ ಕಾಡು ಜನರು ಚಂಚು ಜನಗಳು ಅವರು ಪೂಜೆ ಮಾಡ್ತಿದ್ರು ಒಂದು ಲಕ್ಷ್ಮಿಯನ್ನು ಅವಳು ನರಸಿಂಹನ ಹಿಡ್ಕೊಂಡ್ಬಿಟ್ಟಿದ್ದರಿಂದ ಆ ಜನರೆಲ್ಲರೂ ನರಸಿಂಹನ ಭಕ್ತರಾಗಿ ಹೋದರು ನಮ್ಮ ದೇವಿ ನಿಮ್ಮ ಕಣ್ ನಿಮ್ಮನ್ನು ಮದುವೆ ಮಾಡಿಕೊಂಡ್ಲು ಅಂತ ಅವರು ಉತ್ಸವ ಮಾಡ್ತಾರೆ ತಮಟೆ ಹೊಡಿತಾರೆ ಹೋಗ್ಲಿ ಕ್ಷೇತ್ರದಲ್ಲಿ ಪಾವನ ನರಸಿಂಹ ಕ್ಷೇತ್ರದಲ್ಲಿ ತುಂಬ ವಿಶೇಷ ಆ ಚಂಚು ದೇವಿ ಚಂಚು ಲಕ್ಷ್ಮಿ ಉಂಟು ಚಂಚಲ ಲಕ್ಷ್ಮಿ ಚೆನ್ನಾಗಿ ಉಂಟು ಮತ್ಸ್ಯಲಕ್ಷ್ಮಿ ಹೂರಲಕ್ಷ್ಮಿ ಕೇಳಲಿಲ್ವಲ್ಲ ಅಂದರೆ ಸಮೀಕ್ಷಣ ವಿಚಿಂತನ ಪ್ರಭೃತಿವಿ ಮತ್ಸ್ಯಾವತಾರ ಮಾಡಿದ್ದಾಗ ಲಕ್ಷ್ಮಿಯಲ್ಲಿದ್ಲು ಕಣ್ಣಲ್ಲಿ ಕೂತಿದ್ಲು ಸಮೀಕ್ಷಣ ಅದನ್ನು ವೇದಾಂತ ದೇಶಕರು ದಶಾವತಾರ ಸ್ತೋತ್ರದಲ್ಲಿ ಹತ್ತು ಪದ್ಯದಲ್ಲಿ ಅವತಾರಗಳನ್ನು ವರ್ಣಿಸುವಾಗ ಮೊದಲಲ್ಲಿ ಹೇಳ್ತಾರೆ ಮೊದಲನೇ ಅವತಾರದಲ್ಲಿ ಎಲ್ಲಿದ್ದಾಳೆ ಲಕ್ಷ್ಮೀದೇವಿ ಅಂತ ಕೇಳಿದರೆ ಪುಂಡರಿ ಕಮಲದಂತೆ ಕಾಣಿಸ್ತಂತೆ ಅದು ಕಣ್ಣಿಂದ ಎಲ್ಲವನ್ನು ನೋಡ್ತಾ ಇದ್ದಾನೆ ಭಗವಂತ ನೋಡಿದ್ರಲ್ಲಿ ಎರಡು ಮೂರು ಕೆಲಸ ಆಯಿತು ಮನುವನ್ನು ಅನುಗ್ರಹ ಮಾಡಿದ್ದಾಯಿತು ಸಮುದ್ರದಲ್ಲಿದ್ದ ಜಲಚರಗಳನ್ನು ಅನುಗ್ರಹ ಮಾಡಿದ್ದಾಯಿತು ವೇದಗಳು ಎಲ್ಲಿ ಹೋದವು ಪತ್ತೆ ಮಾಡುವುದಕ್ಕೋಸ್ಕರವಾಗಿ ಆ ವೇದಗಳನ್ನು ಹುಡುಕುವುದಕ್ಕೆ ಅವಕಾಶವಾಯಿತು ಅಲೆಗಳು ಬರ್ತಾ ಬರ್ತಾ ಕಣ್ಣು ಹೀಗೆ ಮಿಂಚುತ್ತಾ ಮಿಂಚುತ್ತಾ ಆ ಪ್ರಳಯ ಸಮುದ್ರದಲ್ಲಿ ಮನು ಎಲ್ಲಿ ದೋಣಿ ಹೋಗ್ತಾ ಇದೆಯೋ ಸಮುದ್ರದಲ್ಲಿ ಲಕ್ಷ ಕೋಟಿ ಪುಷ್ಪಗಳನ್ನು ಕಮಲ ಇಟ್ಟಂತಾಯಿತು ಅವನ ಕಮಲ ನೇತ್ರದಿಂದ ಎಂಬುದಾಗಿ ಅಲ್ಲಿ ವರ್ಣನೆ ಮಾಡ್ತಾರೆ ಅದರಿಂದಲೇ ಬ್ರಹ್ಮನಿಗೂ ಕಣ್ಣು ಉಂಟಾಯಿತು ವೇದಾಮೇ ಪರಮಂಚಕ್ಷು ಸೃಷ್ಟಿಯಾಗಿ ಮಾಡಿದ್ದ ವೇದಗಳನ್ನು ಹೋದರು ಕಣ್ಣು ಹೋಯ್ತಲ್ಲ ಸೃಷ್ಟಿ ಒದ್ದಾಡಿದಾಗ ಭಗವಂತ ಅವನಿಗೆ ಕಣ್ಣಾಗಿರುವ ವೇದಗಳನ್ನು ಕೊಟ್ಟದ್ದು ಮತ್ಸ್ಯಾವತಾರ ರೂಪದಲ್ಲಿ ಗ್ರೀವ ರೂಪಿಯಾಗಿ ಆ ಕುದುರೆ ರೂಪದಲ್ಲಿ ಹೋಗಿ ಪಾತಾಳದಲ್ಲಿ ಮಧುಕೈಟವರು ಅಡಗಿಕೊಂಡಿದ್ದ ಜಾಗದಲ್ಲಿ ಅವರನ್ನು ಸಂಹಾರ ಮಾಡಿ ಮಧುಕೈಟವ ಅಹಂಕಾರ ಮಮಕಾರ ಅವರನ್ನು ಸಂಹಾರ ಮಾಡಿ ವೇದಗಳನ್ನು ತಂದು ಬ್ರಹ್ಮನಿಗೆ ಕೊಟ್ಟದ್ದು ಅದಕ್ಕೆ ಸಹಕಾರಿಯಾದದ್ದು ಮತ್ಸ್ಯ ಅವತಾರ ತುಂಬ ವಿಸ್ತಾರವಾಗಿ ಹೇಳಬೇಕು ಸಮೀಕ್ಷಣ ಕಣ್ಣಿಂದ ನೋಡಿದರಂತೆ ಕಣ್ಣಲ್ಲಿ ಲಕ್ಷ್ಮಿ ಇದ್ದಳು ಮತ್ಸ್ಯ ಲೋಚನ ಅದಕ್ಕೆ ಅವನ ಕಣ್ಣು ದೃಷ್ಟಿ ಅದು ಕಮಲಲೋಚನ ಎಲ್ಲ ಅವತಾರದಲ್ಲಿ ಭಗವಂತ ಪುಂಡರೀಕಾಕ್ಷ ಇದನ್ನು ಮರಿಬಾರದು ಅವನು ಯಾವ ರೂಪದಲ್ಲಿ ಬಂದರೂ ಇವನು ವಿಷ್ಣು ಅಂತ ಅವನನ್ನು ತೋರಿಸಿಕೊಡುವಂತಹ ಲಕ್ಷಣವನ್ನು ಗುಟ್ಟನ್ನು ಹೊರಗೆ ಬಿಡುವ ಒಂದು ಮುಖ್ಯ ಲಕ್ಷಣ ಯಾವುದು ಅಂದರೆ ಅವನ ಕಂಗಳು ಕಮಲ ಕಣ್ಣನ್ ಎನ್ ಕಣ್ಣಿಲುಳ್ಳಾನ್ ಕಾಣ್ಬದು ಅವನ್ ಕಣ್ಗಳಾಲೇ ಅವನ ಕಣ್ಣಿಂದ ನೋಡಿದೆ ಅಂತ ಒಂದರ್ಥ ಅವನ ಕಣ್ಣಿನ ದೆಸೆಯಿಂದ ಅವನೇ ಭಗವಂತ ಎಂಬುದಾಗಿ ಕಣ್ಣನ್ ಕಣ್ಣನ್ ಕಣ್ಣುಳ್ಳವನು ಕಣ್ಣಿದ್ರೆ ಕೃಷ್ಣನ ಹಾಗಿರಬೇಕು ಸಮೀಕ್ಷಣ ಇಲ್ಲಿ ಇನ್ನೊಂದು ಮರ್ಮ ಇಟ್ಟಿದ್ದಾರೆ ಮೀನುಗಳು ತಮ್ಮ ತಮ್ಮ ಮರಿಗಳನ್ನು ಹೇಗೆ ಸಂರಕ್ಷಣೆ ಮಾಡ್ತವೆ ಅಂತ ಒಂದು ಪ್ರಶ್ನೆ ತಾಯಂದಿರು ಎದೆ ಹಾಲು ಓಡಿಸ್ತಾರೆ ಮಕ್ಕಳಿಗೆ ಮೈ ಮುಟ್ಟುತ್ತಾರೆ ತಾಯಿ ಕೈಯಿಂದ ಮುಟ್ಟಿದ್ರೆ ಪೋಷಣೆ ಮಕ್ಕಳಿಗೆ ಗೊಬ್ಬರ ಹಾಕಿ ಬೆಳೆಸಿದ ಹಾಗೆ ತಾಯಿ ಬಿಟ್ಟು ನೂರು ಜನ ಸೇವಿಕೆಯರು ಮುಟ್ಟಿದ್ರು ಮಕ್ಕಳು ಸೊರಗುತ್ತಾರೆ ತಾಯಿ ಕರಸ್ಪರ್ಶವಾಗಬೇಕು ಆದರೆ ತಾಯಿ ಕಣ್ಣಿಂದ ಮಕ್ಕಳನ್ನು ನೆಟ್ಟಿಸಿ ನೋಡಬಾರದು ಶಾಸ್ತ್ರ ತಿಳ್ಕೊಳ್ಳಿ ಗಾದೆ ಮಾಡಿದ್ದಾರಲ್ಲ ತಾಯಿ ಕಣ್ಣು ನಾಯಿ ಕಣ್ಣು ಅಂತ ಮಾಡಿದ್ದಾರೆ ತಾಯಿ ಹಾಲು ಉಡಿಸ್ಬೋದು ಮೈ ಮುಟ್ಬೋದು ತೊಡೆ ಮೇಲೆ ಮಲಗಿಸ್ಕೋಬೋದು ಆಡಿಸ್ಬೋದು ಲಾಲಿಸ್ಬೋದು ಪಾಠ ಗೀಟ ಹೇಳ್ಬೋದು ಆದರೆ ನನ್ನ ಮಗು ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ನೋಡ್ತಾ ಇದ್ದರೆ ಮಗುವಿನ ಮೇಲೆ ತಾಯಿ ದೃಷ್ಟಿ ಬಿದ್ದು ಅದು ಕ್ರೂರವಾಗುತ್ತೆ ಅಂತ ಹೇಳ್ತಾರೆ ಹಾಗೆ ಪಶು ಪ್ರತಿಯೊಂದು ಪ್ರಾಣಿಗೂ ತನ್ನ ಮರಿ ಅನ್ನೋ ಪ್ರೀತಿ ಇರುತ್ತೆ ನಾಯಿಗೂ ಉಂಟು ನರಿಗೂ ಉಂಟು ಹುಲಿಗೂ ಉಂಟು ಸಿಂಹಕ್ಕೂ ಉಂಟು ಎಲ್ಲ ಮರಿ ಪಕ್ಷಿಗಳನ್ನು ನೋಡ್ತೇವೆ ಸಣ್ಣ ಪಕ್ಷಿ ಮೊಟ್ಟೆಯಿಂದ ಹೊಡ್ಕೊಂಡು ಬಂದದ್ದನ್ನು ಎಲ್ಲಿಂದಲೋ ಹೋಗಿ ಆಹಾರ ತಗೊಂಬಂದು ದೊಡ್ಡ ಪಕ್ಷಿಗಳು ಬಾಯಲ್ಲಿ ಆ ಕೊಕ್ಕಿನಲ್ಲಿಟ್ಟು ಗುಟುಕು ಕೊಡುವುದನ್ನು ನೋಡಿದ್ದೀವಿ ಕೋಳಿ ಕೂಡ ಮಾಡುತ್ತೆ ಕೆಲಸವನ್ನು ಕಾಗೆಯೂ ಮಾಡುತ್ತೆ ಚರಾಚರ ಜಗತ್ತಿನಲ್ಲಿ ಇವತ್ತು ಮೀನು ಅಂತ ಒಂದು ಯಕ್ಕಷ್ಟಿತ್ ಪ್ರಾಣಿ ಇದೆಯಲ್ಲ ಮತ್ಯಾವ ತರ ಬಿಟ್ಬಿಡಿ ಆ ಮೀನು ತನ್ನ ಮರಿಗಳನ್ನು ಹೇಗೆ ಕಾಪಾಡುತ್ತೆ ಸಾವಿರ ಮರಿಗಳನ್ನು ಒಟ್ಟಿಗೆ ಹಾಕುತ್ತೆ ಮೀನು ಹೇಗೆ ಕಾಪಾಡುತ್ತೆ ಅಂದರೆ ಪ್ರಾಣಿಶಾಸ್ತ್ರದಲ್ಲಿ ಹೇಳ್ತಾರೆ ಈ ಕ್ಷಣ ಧ್ಯಾನ ಸಂಸ್ಪರ್ಶೈ ಮತ್ಸ್ಯಕೂರ್ಮ ವಿಹಂಗಮಾಹ ರಕ್ಷಂತೆ ಸ್ವಾಮ್ಯ ಪತ್ಯಾನಿ ಈ ಕ್ಷಣ ಧ್ಯಾನ ಸಂಸ್ಪರ್ಶೈ ಮತ್ಸ್ಯಗಳು ಕಣ್ಣಿಂದ ನೋಡಿಬಿಟ್ರೆ ಸಾಕಂತೆ ತಾಯಿ ಮೀನು ಮರಿಯನ್ನು ಕಣ್ಣಿಂದ ನೋಡಿದರೆ ಸಾಕು ಅದೇ ರೀತಿಯಲ್ಲಿ ಕೂರ್ಮ ಆಮೆ ಎಂಬುದು ಧ್ಯಾನ ಮಾಡಿದರೆ ಸಾಕು ಎಷ್ಟು ವಿಚಿತ್ರ ನೋಡಿ ಚಿಪ್ಪಲ್ಲಿ ಕೂತಿರುತ್ತೆ ಅದು ಮರಿ ಹಾಕಿರುತ್ತೆ ಮೊಟ್ಟೆ ಹಾಕಿರುತ್ತೆ ದಡದಲ್ಲಿ ನದಿ ಸಮುದ್ರ ದಡದಲ್ಲಿ ಮರಳಿನಲ್ಲಿ ಮೊಟ್ಟೆ ಹಾಕಿರುತ್ತೆ ಆಮೆ ಆ ಮೊಟ್ಟೆ ನೆನೆಸಿಕೊಂಡು ನಾನು ಮರಿ ಚೆನ್ನಾಗಿರಲಿ ಅಂತ ಧ್ಯಾನ ಮಾಡಿಬಿಟ್ರೆ ಬಯಲಾಜಿಕಲಿ ವೆರಿಫೈಡ್ ಫ್ಯಾಕ್ಟ್ ಇದು ಅದು ಹತ್ರ ಹೋಗಿ ಆಹಾರ ಉಣಿಸ್ಬೇಕಾಗಿಲ್ಲ ಒಂದು ಆಮೆಗೆ ಒಂದು ಮೀನಿಗೆ ಇರುವ ಶಕ್ತಿ ಇಲ್ಲವೇ ಯೋಚನೆ ಮಾಡಿ ನೀವೆಲ್ಲೇ ಇದ್ದರೂ ಕರುಳು ಸಂಬಂಧ ಅಂತ ಹೇಳ್ತೇವೆ ಅಮೆರಿಕಾದಲ್ಲಿ ತಾನೆ ನಿಮ್ಮ ಮಗ ದೇವರ ದೀಪ ಹಚ್ಚಿರಿ ನನ್ನ ಮಗ ಚೆನ್ನಾಗಿರಲಿ ನನ್ನ ಸೊಸೆ ಚೆನ್ನಾಗಿರಲಿ ನನ್ನ ಮಗ ಚೆನ್ನಾಗಿರಲಿ ನೀವು ಧ್ಯಾನ ಮಾಡಿ ಅವ್ರಿಗೆ ಅದು ಮುಟ್ಟೋದಿಲ್ವೇ ಕೇಳಿ ಆಮೇಲೆ ನಾನು ದೇವರು ಕೊಟ್ಟಿರೋ ಶಕ್ತಿ ಇದು ಸಮೀಕ್ಷಣ ವಿಚಿಂತನ ಪ್ರಭೃತಿಭಿ ಪ್ರಭೃತಿ ಎಂದರು ಸಂಸ್ಪರ್ಶೈ ಸಂಸ್ಪರ್ಶ ಯಾವುದಕ್ಕೆ ಧಾನ್ಯಗಳು ಒಂದಕ್ಕೊಂದಕ್ಕೆ ಮುಟ್ಟುವುದರಿಂದ ಸಂತಾನ ವೃದ್ಧಿಯಾಗುತ್ತೆ ಪುಷ್ಪಗಳು ಸಂಸ್ಪರ್ಶದಿಂದ ವೃದ್ಧಿಯಾಗ್ತವೆ ನೋಡಿದ್ದೀರಿ ಪರಾಗಸ್ಪರ್ಶದಿಂದ ಸ್ವಯಂ ತಾದೃಶೈ ವಿಚಿತ್ರ ಗುಣಚಿತ್ರಿತಾಂ ವಿವಿಧ ದೋಷ ವೈದೇಶಿಕೀ ಈ ಕೂರ್ಮ ಅವತಾರಗಳಲ್ಲಿ ವಿಚಿತ್ರ ಗುಣಚಿತ್ರಿತ ಏನು ಒಂದರಲ್ಲಿ ಇದ್ದ ಗುಣ ಇನ್ನೊಂದರಲ್ಲಿ ಕಾಣಿಸೋದಿಲ್ಲ ನಿಮಗೆ ಮತ್ಸ್ಯಾವತಾರ ಕೂರ್ಮಾವತಾರ ಡೀಟೇಲಾಗಿ ಹೇಳಬೇಕು ನಮಗೆ ಅವಕಾಶವಿಲ್ಲ ನರಸಿಂಹಾವತಾರ ಮುಂದೆ ಬರುತ್ತೆ ತೀರ ಸಂಕ್ಷೇಪ ಮಾಡಿ ಈ ಮತ್ಸ್ಯಾವತಾರನೇ ಸಂಕ್ಷೇಪ ಮಾಡ್ತಾ ಇದ್ದೇನೆ ಸ್ವಾಮಿ ನರಸಿಂಹಾವತಾರಕ್ಕೆ ಅವಕಾಶದಲ್ಲಿ ಇವತ್ತು ಅವಕಾಶವಾಗದೆ ಉಳಿದದ್ದನ್ನು ಬೇಕಾದ್ರೆ ನಾಳೆ ಹೇಳ್ತೇನೆ ಚೂರು ಚೂರಾದರೂ ಮುಟ್ಟಬೇಕು ದಶಕ ಪೂರ್ತಿಯಾಗಬೇಕು ಮತ್ಸ್ಯಾವತಾರದಲ್ಲಿ ಏನು ಗುಣವನ್ನು ಕಂಡ್ರಿ ಇವತ್ತಿ ಕಾಣಿಸೋ ಗುಣವೇನು ಈ ದಶಾವತಾರ ಇಲ್ಲಿ ಬರ್ತದಲ್ಲ ವೇದಾಂತೇಶಕರ ದಶಾವತಾರ ಸ್ತೋತ್ರ ಅಲ್ಲದೆ ದಯಾಶತಕದಲ್ಲಿ ಬರುವ ದಶಾವತಾರದಲ್ಲಿ ಆಚಾರ್ಯರು ಯಾವತ್ತೋ ಮಾಡಿದ ಅವತಾರದಲ್ಲಿ ಇವತ್ತಿಗೆ ಪ್ರಯೋಜನ ಅನ್ನೋದ್ರಲ್ಲಿ ಲಿಂಕ್ ಕೊಡ್ತಾ ಇದ್ದಾರೆ ಮತ್ಸ್ಯಾವತಾರ ಮುಗಿದು ಹೋಗಲಿಲ್ಲ ಶ್ರಾದ್ದೇವ ಉದ್ಧಾರವಾದ ಸಪ್ತರ್ಷಿಗಳನ್ನೆಲ್ಲ ಇಟ್ಕೊಂಡ ದೋಣಿ ಸಾಗಿಸ್ಕೊಂಡ ಕಾಶ್ಮೀರ ಕಣಿವೆಗೆ ಹೋದ ಮತ್ತೆ ಪುನಃ ಸೃಷ್ಟಿಯಾಯಿತು ಅವನಿಗೆ ಮನು ಎಂಬುದಾಗಿ ವೈವಸ್ವತ ಅಂತ ಹೆಸರಿಟ್ಟ ಭಗವಂತ ಅವನ ಹಿಂದೆ ಇನ್ನೂ ಆರು ಜನ ಮನುಗಳು ಆಗಿ ಹೋದರು ಮುಂದೆ ಇನ್ನೂ ಆರು ಜನ ಬರ್ತಾ ಇದ್ದಾರೆ ಹದಿನಾಲ್ಕು ಮನುಗಳು ಬೇಕು ಒಂದು ಬ್ರಹ್ಮಕಲ್ಪ ಆಯುಷ್ಯ ಮುಗಿಬೇಕಾದ್ರೆ ಆ ಒಬ್ಬೊಬ್ಬ ಮನುವಿಗೂ ಒಬ್ಬೊಬ್ಬ ಮತ್ಸ್ಯಾವತಾರವನ್ನು ಭಗವಂತ ಮಾಡಿ ಮೇಲೆ ಕೆತ್ತಾನೆ ಒಂದು ನಿಯಮದಂತೆ ಹೋಗ್ತದೆ ಅದೇ ಮನು ಅದೇ ಮತ್ಸ್ಯ ಅಂಥದೇ ಮತ್ತೆ ಮತ್ತೆ ಬರ್ತದೆ ಆದರೆ ಇವತ್ತು ನಮಗೇನು ಪ್ರಯೋಜನ ಅಂದರೆ ಮತ್ಸ್ಯರೂಪಿ ಭಗವಂತನನ್ನು ನೀವು ಧ್ಯಾನ ಮಾಡಿದರೆ ಅವನ ಕಣ್ಣುಗಳ ಅನುಗ್ರಹ ನಿಮ್ಮ ಮೇಲೆ ಬಿದ್ದರೆ ಖಂಡಿತವಾಗಿ ಉದ್ಧಾರವಾಗ್ತೀರಿ ಮಕ್ಕಳು ಮೊಮ್ಮಕ್ಕಳು ದಶಾವತಾರದ ಗುಡಿ ಎಲ್ಲರೂ ಕೇಳಿದ್ದೀರಾ ನೋಡಿದ್ದೀರಾ ಎಲ್ಲಿ ನೋಡಿದ್ದೀರಿ ಶ್ರೀರಂಗದಲ್ಲಿದೆ ದಶಾವತಾರನ ಸನ್ನಿಧಿ ಅದು ಪ್ರತಿವಾದಿ ಭಯಂಕರಂ ಅಣ್ಣನವರ ವಶದಲ್ಲಿತ್ತು ಮಣವಾಳ ಮಾಮನಗಳ ಶಿಷ್ಯರ ವಶದಲ್ಲಿತ್ತು ಅಹೋಬಿಲ ಮಠದ ಮೊದಲನೇ ಸ್ವಾಮಿಗಳು ಆದಿವನ್ ಷಡಗೋಪಜಿಯರಿಗೆ ಅದನ್ನು ದಾನವಾಗಿ ಕೊಟ್ಟರು ತಮ್ಮ ತಿರುವಾರಾಧನ ತಾನು ಪೂಜೆ ಮಾಡ್ತಿದ್ದ ದೇವರನ್ನು ಕೊಟ್ಟರು ಈಚೆಗೆ ದಶಾವತಾರ ಸನ್ನಿಧಿ the only temple for Dashavatara ಮೂರ್ತಿ ಶ್ರೀರಂಗದಲ್ಲಿ ಆ ಕಾವೇರಿ ದಡದಲ್ಲಿ ಬಹಳ ಅದ್ಭುತವಾದ ದೇವಸ್ಥಾನ ನಮ್ಮ ಅನೇಕ ಗುರುಗಳ ಬೃಂದಾವನಗಳನ್ನು ಕೂಡ ಅಲ್ಲಿ ನೋಡ್ತೇವೆ ಅಲ್ಲಿ ಸಾಕ್ಷಾತ್ ಕೂರ್ಮ ರೂಪದಲ್ಲಿ ಕೂರ್ಮನ್ನು ನೋಡ್ತೀವಿ ಶ್ರೀ ಕೂರ್ಮ ಕ್ಷೇತ್ರ ನೋಡ್ತಕ್ಕಂಥ ದೊಡ್ಡ ಆಮೆ ರೂಪದಲ್ಲಿದ್ದಾನೆ ರೂಪದಲ್ಲಿದ್ದಾನೆ ನೀವು ಅಲಂಕಾರ ಮಾಡುವಾಗ ಒಂದು ಶೇಡ್ ಇಡ್ತೀರಲ್ಲ ಹಾಗಲ್ಲ ಸಾಕ್ಷಾತ್ ಮತ್ಯ ಸಾಕ್ಷಾತ್ ಕೂರ್ಮ ಆದ್ದರಿಂದ ವಿಚಿತ್ರ ಗುಣಚಿತ್ರಿತ ವಿಚಿತ್ರ ಗುಣ ಯಾವುದು ಯಾವತ್ತೋ ನಡೆದು ಹೋದ ಮತ್ಸ್ಯಾವತಾರವನ್ನು ಇವತ್ತು ನೀವು ನೆನೆಸಿಕೊಂಡರು ದರ್ಶನ ಮಾಡಿದರು ಮತ್ಸ್ಯದ ಕಟಾಕ್ಷ ನಿಮ್ಮ ಮೇಲೆ ಬಿದ್ದರೆ ಇವತ್ತಿವು ರಕ್ಷಿಸ್ತಾನೆ ವಿಚಿತ್ರ ಗುಣಚಿತ್ರಿತ ವಿವಿಧ ದೋಷ ವೈದೇಶಿಕೇ ದೋಷಗಳಿಗೆ ದೂರವಾಗಿದೆ ವಿದೇಶದಲ್ಲಿದೆ ದೋಷಗಳಿಲ್ಲದೆ ಇರುವುದು ಯಾಕೆ ಸ್ವೇಚ್ಛಾವತಾರ ಕರ್ಮಗ್ರಸ್ತವಾದ ಶರೀರದಲ್ಲಿ ದೋಷ ಹುಡುಕ್ಬೋದು ತನ್ನಿಷ್ಟದಂತೆ ಭಗವಂತ ವೇಷ ಧರಿಸಿದರೆ ಅದರಲ್ಲಿ ನೀವು ದೋಷ ಹುಡುಕುವ ಹಾಗಿಲ್ಲ ಒಬ್ಬ ರಾಮಾವತಾರದಲ್ಲಿ ರಾಮನ ಪಾತ್ರವನ್ನು ಹಾಕಿದ ಅವನಲ್ಲಿ ದೋಷ ಇರ್ಬೋದು ಹಳೆ ಕಾಸ್ಟ್ಯೂಮ್ ಇರ್ಬೋದು ಬೈಲಿ ಬ ಕೈಯಲ್ಲಿ ಬಿಲ್ ಹಿಡ್ಕೊಂಡು ಬರ್ತಾನೆ ಬಿಲ್ ತುಂಡಾಗಿರ್ಬೋದು ಮನುಷ್ಯರು ರಾಮನ ವೇಷ ಹಾಕಿದಾಗ ಅದರಲ್ಲಿ ದೋಷಗಳಿರ್ಬೋದು ಕೃಷ್ಣ ಹಾಕಿದಾಗ ದೋಷ ಇರಬಹುದು ಭಗವಂತನೇ ಬಂದು ವೇಷವನ್ನು ಧರಿಸಿ ತನ್ನ ಪತ್ನಿ ಜೊತೆಯಲ್ಲಿ ಬರುವಾಗ ವಿಚಿತ್ರ ಗುಣಚಿತ್ರೇತಾಂ ವಿವಿಧ ದೋಷ ವೈದೇಶಿಗಿಂ ವೃಷಾಚಲಪತೆ ತನುಂ ವಿಷಸಿ ಮತ್ಸ್ಯ ಕೂರ್ಮಾಧಿಕಂ ತಾಯಿ ದಯಾದೇವಿ ನಮ್ಮ ವೆಂಕಟೇಶ್ವರ ಶ್ರೀನಿವಾಸನ ತನುಂ ವಿಷಸಿ ಅವನ ಶರೀರದಲ್ಲಿ ಪ್ರವೇಶ ಮಾಡಿದೆಯೇ ಮತ್ಸ್ಯ ಕೂರ್ಮಾಧಿಕಂ ಅತಿಮಾನುಷಶೀಲ ವೃತ್ತವೇಷೈಃ ಅಲ್ಲಿಲ್ಲ ಅತಿಮಾನುಷಸ್ತವ ಅಂತ ಕೋರುತ್ತಾಳ್ವಾರ ಸ್ತೋತ್ರ ಅದರ ಮೊದಲನೇ ಶ್ಲೋಕ ಅತಿಮಾನುಷಶೀಲ ವೃತ್ತವೇಷೈಃ ಅತಿವೃತ್ತ ಅಮರ ವಿಕ್ರಮ ಪ್ರತಾಪೈ ಅತಿಲಂಘಿತ ಸರ್ವಲೋಕ ಸಾಮ್ಯಂ ವರಯೇ ವೈಷ್ಣವ ವೈಭವಾವತಾರಂ ಅತಿಮಾನುಷಶೀಲ ವೃತ್ತಿವೇಷೈ ದಶಾವತಾರಗಳಲ್ಲಿ ಒಂದರಲ್ಲಿಯೂ ಇತರ ಅವನ ಸೃಷ್ಟಿಯೊಳಗೆ ಬರ್ತಕ್ಕಂತಹ ಪದಾರ್ಥಗಳ ಶೀಲಾದಿ ಏನು ಕುಂದು ಕೊರತೆಗಳನ್ನು ಕಾಣ್ತೀರಿ ಅದಿಲ್ಲ ಅತಿಲಂಘಿತ ಸರ್ವಲೋಕ ಸಾಮ್ಯಂ ಇದರಂತೆ ಅಂತ ಹೇಳೋಕೆ ಬರೋದಿಲ್ಲ ಅತಿ ಮಾನುಷ ಅಂತೇ ನಡಿಬೇಕು ಅಂತ ಬಂದ ರಾಮಾವತಾರದಲ್ಲಿ ಎಲ್ಲ ಚೆನ್ನಾಗಾಯಿತು ಮಾತೃ ಹಾಕಿ ಪರಿಪಾಲನಾ ಪಿತೃ ಪರಿಪಾಲನಾ ಚಿಕ್ಕ ತಾಯಿಯನ್ನು ಕೂಡ ಬೈಬಾರದು ಕಾಡಿಗೆ ಹೋಗಬೇಕು ಭರತನಿಗೆ ರಾಜ್ಯವನ್ನು ಕೊಡಬೇಕು ಅಯೋಧ್ಯ ಕಾಂಡ ಮುಗಿಯೋ ತನಕ ನಿಮಗೆ ಯಾವ ಅತಿಮಾನುಷ ಅಂತವೂ ಒಂದು ಸಣ್ಣ ವಿಷಯ ಬಿಟ್ಟರೆ ಶಿವಧನುರ್ಭಂಜನವನ್ನು ಬಿಟ್ಟರೆ ಶಿವನೂ ಕೂಡ ಮುಟ್ಟುವುದಕ್ಕಾಗದೇ ಇದು ಅದು ಯಾರಿಗೂ ಕೊಟ್ಬಿಟ್ಟಿದ್ದ ಅದನ್ನು ಎತ್ತಿ ಕಟ್ಟಿ ಹಗ್ಗ ಮಾಡುವುದಕ್ಕೆ ಹೋಗಿ ಬಿಲ್ ಮುರಿದು ಹೋಯಿತು ಅದು ಒಂದು ಅತಿಮಾನುಷ ವೃತ್ತ ಅಂತ ಶಿವಧನುರ್ಭಂಗ ಅದು ಕೆಲವರಿಗೆ ಇವತ್ತು ನಾ ಹೇಳಿದ್ರು ತಲೆಗೆ ಹೋಗೋದು ಏನು ಹಳೆ ಬಿಲ್ ಇರಬೇಕು ಮುರಿದಾಯಿತು ಭಾಳ ಅಂದರೆ ಡ್ಯಾಮೇಜ್ ಕೊಟ್ಟರಾಯಿತು ಡ್ಯಾಮೇಜ್ ಕೊಡೋದಲ್ಲ ಸೀತಾದೇವಿಯ ಕೈಯನ್ನು ಹಿಡಿದ ಅದೆಲ್ಲ ಆಯ್ತು ಸ್ವಾಮಿ ಅಯೋಧ್ಯಾಕಾಂಡ ಅಯ್ಯೋ ಎಂಥ ಫೂಲ್ ಮಾಡ್ತಾನೆ ಮನುಷ್ಯರಂತೆ ತಾನು ನಾಟಕವನ್ನು ಮಾಡ್ತಾನೆ ಕಿಷ್ಕಿಂದಾಕಾಂಡ ತನಕ ಬನ್ನಿ ಮುಂದಕ್ಕೆ ಸುಂದರಕಾಂಡ ತನಕ ಬನ್ನಿ ಶತ್ವ ಕಾಣೋದಲ್ಲಿ ಸಮುದ್ರದಲ್ಲಿ ಸೇತುವೆ ಕಟ್ಟಿದ್ದು ಕೃಷ್ಣಾವತಾರದಲ್ಲಿ ಅಡಿಗಡಿಗೆ ಅತಿ ಮನುಷ್ಯ ಮನುಷ್ಯ ಅಂತಾನೆ ಮನುಷ್ಯ ಅಲ್ಲ ಅಂತಾನೆ ಯಾರಯ್ಯ ನೀನು ನಮಗೆ ಅರ್ಥ ಆಗೋದಿಲ್ಲ ಹುಟ್ಟುವಾಗಲೇ ಪೂತನೆಯನ್ನು ಕೊಂದ ಶಕಟನನ್ನು ಕೊಂದ ಅಂತ ನೆಪ ಮಾಡಿಕೊಂಡು ಶಕಟನನ್ನು ಕೊಂದ ಕಾಳಿಯ ಮಡುವಿನಲ್ಲಿ ಧುಮುಕಿದ ಆದರೆ ಅನುಗ್ರಹ ಮಾಡಿದ ಕೊಲ್ಲಲಿಲ್ಲ ಆಯುಧಗಳಿಲ್ಲದೆಯೇ ಕಂಸನನ್ನು ಸಂಹಾರ ಮಾಡಿದ ತುಳಸಿ ಮಾಲಿಕೆಯನ್ನು ಬಯಸಿದ ಕಂಡವರ ಸೊಂಟದಲ್ಲೆಲ್ಲ ಕೂತ ಬೆಣ್ಣೆಯನ್ನೇ ತಿಂದ ಕದ್ದ ಕಳ್ಳ ಅಂತ ಅನ್ನಿಸ್ಕೊಂಡ ತಿಮಾನುಷವೋ ತಿಮಾನುಷವೋ ಹೋಮ್ವರ್ಕ್ ಯೋಚನೆ ಮಾಡ್ಕೊಂಬನ್ನಿ ನಾಳೆ ಹೇಳಿ ನೋಡೋಣ ರಾಮಾವತಾರದಲ್ಲಿ ಕೇವಲ ಮಾನುಷಂ ನಾನು ಆತ್ಮಾನಂ ಮಾನುಷಂ ಮನ್ಯೇ ರಾಮಂ ದಶರಥಾತ್ಮಜಂ ಕೇವಲ ಮನುಷ್ಯ ಲೀಲೆ ಅಂತ ಹೇಳಿದ ಪತ್ನಿಗೆ ಅಗ್ನಿ ಪ್ರವೇಶವನ್ನು ಮಾಡಿಸಿದ ಅವಳು ಸುಡದೇ ಇರುವಂತಾಯಿತು ಲೋಕವನ್ನು ಅನುಗ್ರಹ ಮಾಡಿದ ಆದರೆ ಸೇತುವೆಯನ್ನು ಕಟ್ಟಿದ ವೃತ್ತ ವೃತ್ತವೇಷೈ ಶೀಲು ಹಾಗೆಯೇ ವೃತ್ತ ಅಂದರೆ ಕ್ಯಾರೆಕ್ಟರ್ ವೇಷ ನೋಡಿದರೂ ಹಾಗೇ ಇದೆ ಅತಿಮಾನುಷ ಕೃಷ್ಣಾವತಾರದಲ್ಲಿ ಚತುರ್ಭುಜ ರಾಮ ಅವತಾರದಲ್ಲಿ ಎರಡೇ ಭುಜದಲ್ಲಿ ಸಾವಿರ ಭುಜದ ಕೆಲಸವನ್ನು ಮಾಡಿದ ಅತಿವೃತ್ತಾಮರ ವಿಕ್ರಮ ಪ್ರತಾಪೈ ಅಮರ ಅಮರರು ದೇವತೆಗಳ ವಿಕ್ರಮ ಪ್ರತಾಪಗಳಿಗಿಂತ ಅತಿ ವೃತ್ತ ದೂರಕ್ಕೆ ಹೋಗಿಬಿಟ್ಟ ಇಂದ್ರ ಗರ್ಭಭಂಗ ಮಾಡಿದ ಬ್ರಹ್ಮ ಗರ್ಭಭಂಗ ಮಾಡಿದ ಅತಿಲಂಘಿತ ಸರ್ವಲೋಕ ಸಾಮ್ಯಂ ಅವನಿಗೆ ಸಮ ಇನ್ನೊಬ್ರು ಇದ್ದಾರೆ ಅಂತ ಲೋಕದಲ್ಲಿ ಇನ್ನೊಬ್ಬನನ್ನು ತೋರಿಸ್ತಾ ಇರೋ ಹಾಗೆ ಏನು ಅವತಾರವನ್ನು ಮಾಡಿದ ಭಗವಂತ ಅವರೇ ವೈಷ್ಣವ ವೈಭವ ಅವತಾರಂ ಇಲ್ಲಿ ಹಂಸವನ್ನು ಸೇರಿಸ್ಕೋಬೇಕು ಅಂತ ವ್ಯಾಖ್ಯಾನದಲ್ಲಿ ಹೇಳ್ತಾರೆ ಬರೀ ಮತ್ಸ್ಯ ಕೂರ್ಮಾಹಾಧಿಕಂ ಯುಗಾಂತ ಸಮಯೋಚಿತಂ ಭಜತೆ ಯೋಗ ನಿದ್ರಾರಸಂ ವೃಷಕ್ಷಿತಿ ಭೃದೀಶ್ವರೇ ವಿಹರಣ ಕ್ರಮ ಜಾಗ್ರತಿ ಉದೀರ್ಣ ಚತುರರ್ಣವೀ ಕದನ ವೇದಿನೀಂ ಭೇದಿನೀಂ ಸಮುದ್ರತವತೀದಯೇ ತ್ವದ ವಿಜುಷ್ಟಯ ದಂಷ್ಟಯ ವರಹ ಅವತಾರ ಬಾಲಾಕೃತೇ ಅಲ್ಲಿಲ್ಲ ವರದರಾಜ ಪಂಚಾಶ ಶ್ಲೋಕ ಇದು ಬಾಲಾಕೃತೆ ವಟಪಲಾಶಮಿತಸ್ಯ ಯಸ್ಯ ಬ್ರಹ್ಮಾಂಡ ಮಂಡ ಮಂಡಲಮಭೂತ್ ಉದರೈಕ ದೇಶೇ ವರಹ ಅವತಾರಕ್ಕೆ ಪೀಠಿಗೆ ಹಾಕ್ತಾರೆ ನೋಡಿ ಅನೇಕ ಕಡೆ ವರ್ಣಿಸಿದ್ದಾರಾಚಾರ್ಯ ದಶಾವತಾರವನ್ನು ಬಾಲಾಕೃತೆ ಬಾಲನು ಅಲ್ಲ ಶಿಶು ವಟಪಲಾಶಮಿತಸ್ಯ ಯಸ್ಯ ಆಳದೆಲೆ ಎಷ್ಟು ದೊಡ್ಡದಾಗಿರ್ಬೋದು ನೀವು ನೋಡಿರಬಹುದಾದ ಆಲದೆಲೆ ತುಂಬಾ ದೊಡ್ಡದು ಎಷ್ಟಿರಬಹುದಪ್ಪ ಆರು ಇಂಚ್ ಎಂಟು ಇಂಚು ತಲೆ ಹೋದ್ರೆ ಅಷ್ಟು ದೊಡ್ಡದಿಲ್ಲ ಸಣ್ಣದಾಗಿರುತ್ತೆ ಅದು ಯಾರೋ ಪ್ಲಾಸ್ಟಿಕ್ ಹಾಕಿ ತಂದು ಕೊಟ್ಟರು ಶುಕಾಚಾರ್ಯರು ಭಾಗವತ ಹೇಳಿದ ಜಾಗ ಅದು ಬಹಳ ಅಂದ್ರೆ ಒಂದು ಕೈಯಷ್ಟು ಅಗಲ ಇರ್ಬೋದು ಅದರಲ್ಲಿ ಮಲಗಿದ್ದಾನಂತೆ ಭಗವಂತ ಬಾಲಾಕೃತೇ ವಟಪಲಾಶಮಿತಸ್ಯ ಯಸ್ಯ ಅದರಲ್ಲಿ ಸ್ವಲ್ಪ ಜಾಗ ಉಳಿದಿದ್ದಂತೆ ಆ ಕಡೆ ಈ ಕಡೆ ಅವನ ತಲೆ ಅವನ ಪಾದಗಳು ಆ ಎಲೆಯ ಒಳಗಡೆ ಅಡಗಿಕೊಂಡು ಕುಳಿತೇವೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಮೊದಲು ಮಾಡಿ ತೋರಿಸಿದ್ದಾನೆ ಒಬ್ಬ ಪಂಡಿತನಿಗೆ ಹೊದ್ಕೊಳ್ಳೋಕೊಂದು ಉತ್ ಉತ್ತರಿಯ ಕೂಡ ಸರಿಯಾಗಿರಲಿಲ್ಲ ಅದು ಬಾರ್ಡರ್ ಸರಿ ಇರಲಿಲ್ಲ ಎರಡು ಕಡೆ ಹೋಗಿಬಿಟ್ಟಿತ್ತು ಕಾಲಿಗೆ ಮಲಕ್ಕೊಳ್ಳೋದಕ್ಕೆ ಮಲ್ಕೊಳ್ಳೋದಕ್ಕೆ ಅಟಕ್ತಿರಲಿಲ್ಲ ತಲೆ ಹೋದರೆ ಕಾಲಿಗೆ ಬರ್ತಾ ಇರಲಿಲ್ಲ ಒಂದು ದೇವಸ್ಥಾನದಲ್ಲಿ ಕೂತ್ಕೊಂಡು ಆ ಭಗವಂತನನ್ನ ಆದಿ ಮಧ್ಯರಹಿತನಾದ ಭಗವಂತನನ್ನ ಮಧ್ವಸ್ತ ಸದೃಶಂ ಹರಿಂ ನನ್ನ ವಸ್ತ್ರ ಇದ್ದಂತಿದ್ದಾನಲ್ಲ ಆದಿ ಮಧ್ಯರಹಿತನಾದವನು ಆ ಶ್ರೀಹರಿಗೆ ನಮಸ್ಕಾರವಿರಲಿ ಅಂತ ಪ್ರಾರ್ಥನೆ ಮಾಡಿದಂತೆ ಆಳದೆಲೆಯಲ್ಲಿ ಆ ಕಡೆ ಈ ಕಡೆ ಒಂದೊಂದು ಸ್ವಲ್ಪ ಸ್ವಲ್ಪ ಜಾಗವನ್ನು ಬಿಟ್ಟು ಮಲಗಿದ್ದಾನೆ ಅಷ್ಟೆಲ್ಲ ಬಾಲಾಕೃತೆ ಭಟಪಲಾಶಮಿತಸ್ಯ ಯಸ್ಯ ಬ್ರಹ್ಮಾಂಡಮಂಡಲಮಭೂದುದರೈಕ ದೇಶೇ ಸಮಸ್ತ ಬ್ರಹ್ಮಾಂಡವನ್ನು ಏಳು ಮೇಲಿಂದು ಏಳು ಕೆಳಗಿನ ಲೋಕವನ್ನು ಹೊಟ್ಟೆಯಲ್ಲಿ ಬೇರೆ ಇಟ್ಕೊಂಡು ಮಲಗಿದೆ ಈ ಸಣ್ಣ ಮಗು ನೋಡೋದಕ್ಕೆ ಅಂಥವನೇ ಸ್ವಾಮಿ ನೀನು ತಸ್ಯೈವ ಹಂತ ತದ್ವರದ ಕಥಂ ಪ್ರಭೂತಂ ಹೇ ವರದ ಅಷ್ಟು ಸಣ್ಣವನಾಗಿದ್ದು ನೀನು ಬ್ರಹ್ಮಾಂಡವನ್ನು ಹೊಟ್ಟೆಯಲ್ಲಿಟ್ಕೊಂಡವನು ವರಾಹಾವತಾರ ಮಾಡಿದಾಗ ತಳದಿಂದ ಬ್ರಹ್ಮಲೋಕವನ್ನು ಮೀರಿ ದೊಡ್ಡ ಆಕೃತಿಯನ್ನು ಮಾಡಿಕೊಂಡೆಲ್ಲ ವಾರಾಹಮಸ್ಥಿತವತೋ ಬಹು ಅದ್ಭುತಂತೆ ಪಾಂಡವಪುರದ ಹತ್ರ ಒಂದು ಕಲ್ಲಹಳ್ಳಿ ಅಂತ ಕ್ಷೇತ್ರ ಇದೆ ನೋಡಿದ್ದೀರಾ ನೋಡಿದ್ದೀರಾ ನೋಡಿದ್ದೀರಾ ಅಲ್ಲೊಂದು ಅದ್ಭುತವಾದ ವರಾಹ ದೇವಸ್ಥಾನ ನಿಮ್ಮನ್ನು ನೋಡಿದ್ದೀರಾ ಅಂತ ಕೇಳಿದೆ ನಾನೇ ನೋಡಿಲ್ಲ ನಂದಲ್ಲ ತಪ್ಪು ಯಾರೂ ಕರ್ಕೊಂಡು ಹೋಗಲಿಲ್ಲ ಹೋಗಿದ್ದಾಗ ಅವಕಾಶವಾಗಲಿಲ್ಲ ಹದಿನೈದು ಅಡಿ ಎತ್ತರದ ವರಾಹ ಸ್ವಾಮಿ ಇಡೀ ಜಗತ್ತಿನಲ್ಲಿ ಅಷ್ಟು ದೊಡ್ಡ ವರಾಹ ಸ್ವಾಮಿಯ ದೇವಸ್ಥಾನವಿಲ್ಲ ಪರಕಾಲ ಮಠಕ್ಕೆ ಅದೇನಾದು ಅವರು ಸ್ವಾಮಿಗಳು ಮನಸ್ಸು ಮಾಡಿ ಅಲ್ಲಿ ಹತ್ತು ಜನಕ್ಕೆ ಹೇಳಿದ್ರೆ ಗುಡಿ ಪ್ರಾಕಾರ ಗೋಪುರ ನಿಮ್ಮಂಥ ಅರ್ಚಕರು ಆಗ್ತಾ ಇದೆಯಾ ತುಂಬ ಸಂತೋಷ ವರಾಹಮೂರ್ತಿ ಚತುರ್ಭುಜ ಒಂದರಲ್ಲಿ ಯಜ್ಞವನ್ನು ಮೇಲೆ ಕೆತ್ತಿದ ಯಜ್ಞವರಾಹ ಸ್ವಾಮಿ ಜ್ಞಾನಪಿರ ಒಂದು ಕಡೆ ಜ್ಞಾನೋಪದೇಶವನ್ನು ಮಾಡ್ತಾನೆ ಒಂದು ಕಡೆಯಲ್ಲಿ ಭೂದೇವಿಯನ್ನು ಉದ್ಧಾರ ಮಾಡ್ತಾನೆ ಇನ್ನೊಂದು ಕೈಯಲ್ಲಿ ಗದೆಯನ್ನು ಹಿಡ್ಕೊಂಡಿದ್ದಾನೆ ಅಭಯವನ್ನು ಕೊಡ್ತಾನೆ ಇದ್ದೇನೆ ಅಂತ ವರಾಹಮೂರ್ತಿ ರೇವತಿ ನಕ್ಷತ್ರ ವರಾಹ ಸ್ವಾಮಿ ಅವನು ನೆನೆಸ್ಕೊಂಡ್ರೆ ಒಡಂಬು ಶಿಲರದು ನಮ್ಮಾಳ್ವಾರರು ತಮ್ಮ ಕೊನೆ ಕೊನೆ ಪಾಶ್ರಗಳಲ್ಲಿ ವರಾಹಮೂರ್ತಿಯೇ ಮಂಗಳಾಶಾಸನ ಮಾಡ್ತಾರೆ ಗೋದಾದೇವಿ ನಾಚ್ಯಾರ್ ತಿರುಮುಗಿಯಲ್ಲಿ ವರಾಹನಿಗೆ ಪಾಪ ಪಾಪಾಶಿತ್ತೂರ್ತಿ ಕಿಡಂದ ಪಾರ್ಮಹಳಕ್ಕೆ ಬೆಳಗ್ಗೆ ಎದ್ದು ಕೂಡಲೇ ವರಾಹ ಅವತಾರ ನಡೆಸ್ಕೋಬೇಕಂತೆ ಯಾಕೆಂದರೆ ನಾವಿರೋದೇ ಭೂಮಿ ಮೇಲೆ ಆ ಭೂಮಿಯನ್ನು ಮೇಲೆ ಕೆತ್ತಿದವನು ಭಗವಂತ ಯುಗಾಂತ ಸಮಯೋಚಿತಂ ಭಜತೆ ಯೋಗ ನಿದ್ರಾರಸಂ ಯುಗದ ಕೊನೆಯಲ್ಲಿ ಚತುರ್ಯುಗದ ಕೊನೆಯಲ್ಲಿ ಸಮಯೋಚಿತಂ ಭಜತೆ ಯೋಗ ನಿದ್ರಾರಸಂ ಅದೇ ಆಲ್ದಲೆ ಮೇಲೆ ಮಲಗಿದ್ದಾನೆ ನಿದ್ದೆಯೇ ನಿಮಗೆ ಅಂದರೆ ಯೋಗ ನಿದ್ರಾ ರಸಂ ನಿದ್ರೆಯಲ್ಲಿ ಒಂದು ರಸವಂತೆ ಏನು ಅರ್ಥ ಆಗುತ್ತೆ ನಿದ್ದೆ ಬಂದಾಗ ರಸ ಬರುತ್ತಲ್ಲ ಅದನ್ನು ಹೇಳಿಲ್ಲ ಇಲ್ಲಿ ಅದು ಲಂಕೆಯಲ್ಲಿ ರಾವಣನ ಪತ್ನಿಯರ ಬಾಯಲ್ಲಿ ಬರ್ತಿದ್ದ ತಾಂಬೂಲ ರಸ ಅದನ್ನು ಹೇಳಲಿಲ್ಲ ಇಲ್ಲಿ ಯೋಗ ನಿದ್ರಾ ರಸಂ ಬರೀ ಯೋಗ ಬರೀ ನಿದ್ದೆ ಯೋಗ ನಿದ್ರಾ ರಸಂ ಏಕಾಂತದಲ್ಲಿದ್ದಾನೆ ತನ್ನ ಪತ್ನಿ ಹೊರತು ಯಾರೂ ಹತ್ತಿರದಲ್ಲಿಲ್ಲ ಜಗತ್ತೆಲ್ಲ ಹೊಟ್ಟೆಯಲ್ಲಿ ಇಟ್ಕೊಂಡಿದ್ದಾನೆ ನೋ ಪ್ರಾಬ್ಲಮ್ಸ್ ರಾವಣ ಇಲ್ಲ ಹಿರಣ್ಯಕಶಿಪು ಇಲ್ಲ ಕುಂಭಕರ್ಣ ಇಲ್ಲ ಗೌಡ್ರು ಇಲ್ಲ ಮತ್ತೊಬ್ಬರು ಇಲ್ಲ ಲೋಕದಲ್ಲಿ ಓರು ತಲೆವೇದನೆ ಇಲ್ಲಾದ ಬರುವ ಅವಸ್ಥೆ ಎಂಬಿರುವಾನಕ್ಕೆ ಅವನು ಬಂದ ಇವನು ಬಂದ ಅವನು ಹೋದ ಇವನು ಹೋದ ಅವನು ಸಂಹಾರ ಮಾಡಬೇಕು ಚಕ್ರ ಇಲ್ಲಿ ಶಂಖ ಇಲ್ಲಿ ಏನಿಲ್ಲ ಗಜೇಂದ್ರನ ಆರ್ತಿ ದುಃಖವೆಂಬುದಿಲ್ಲ ಭಕ್ತರು ಮೊರೆ ಇಟ್ಟದ್ದಿಲ್ಲ ಯಾರಿಗೇನು ದಾರಿದ್ರ್ಯ ಉಂಟಾಯಿತು ಅನ್ನೋದಿಲ್ಲ ಅಂದಮೇಲೆ ನೆಮ್ಮದಿಯಾಗಿದ್ದು ಯೋಗ ನಿದ್ರಾರಸಂ ಪಾರ್ಲಿಮೆಂಟಲ್ಲಿ ತೂಕಡಿಸೋದಲ್ಲ ಇದು ಸಮಯೋಚಿತಂ ಆ ಕಲ್ಪಕ್ಕೆ ಸಮಯಕ್ಕೆ ಸರಿಯಾಗಿ ಆ ನಿದ್ದೆ ಬರುತ್ತೆ ಭಗವಂತನಿಗೆ ಯೋಗ ನಿದ್ರೆ ಯೋಗ ಅಂದ್ರೆ ಏನಿಲ್ಲಿ ಮುಂದಿನ ಕಲ್ಪ ಸೃಷ್ಟಿಯನ್ನು ಕುರುಚಿಂಚೆ ಮಾಡ್ತಲೇ ಇದ್ದಾನಂತೆ ಕಳ್ಳ ಅವನು ಈಗೇನು ಮುಗಿದೋಯ್ತು ಜಗತ್ತು ಮುಂದೆ ಸೃಷ್ಟಿ ಮಾಡುವಾಗ ಯಾವ ಜೀವಾತ್ಮನಿಗೆ ಬ್ರಹ್ಮ ಪದವಿ ಕೊಡಬೇಕು ಯಾವನಿಗೆ ಇಂದ್ರ ಪದವಿ ಕೊಡಬೇಕು ಯಾವನಿಗೆ ರುದ್ರ ಪದವಿ ಕೊಡಬೇಕು ಇಡೀ ಜಗತ್ತಿಗೆ ಚಕ್ರವರ್ತಿ ಯಾರನ್ನು ಮಾಡಬೇಕು ಮನು ಯಾರನ್ನ ಆರಿಸಿಕೊಳ್ಳಬೇಕು ಅವರವರನ್ನು ಅನುಗ್ರಹ ಮಾಡುವುದು ಅವರವ್ರಿಗೆ ಇಂತಿಂತಹ ಕಷ್ಟಗಳು ಬಂದರೆ ಪರಿಹಾರ ಮಾಡುವುದು ಹೇಗೆ ಯೋಗಕ್ಷೇಮಂ ಭಾಮ್ಯಂ ಮೊದಲೀಗ ಯೋಗ ಇನ್ನು ಆಮೇಲೆ ಕ್ಷೇಮ ಕ್ಷೇಮ ನಿದ್ರಾರಸವಲ್ಲ ಯೋಗ ನಿದ್ರಾರಸಂ ವೃಷಕ್ಷಿತಿ ವೃದೀಶ್ವರೇ ವಿಹರಣ ಕ್ರಮ ಜಾಗೃತಿ ಮೊದಲು ಯೋಗ ನಿದ್ರಾಭರದಲ್ಲಿದ್ದ ಭಗವಂತ ವಿಹರಣ ಕ್ರಮ ಜಾಗೃತಿ ಜಾಗೃತ ಅವಸ್ಥೆಗೆ ಬಂದ ದೇವಿ ನೋಡಿದಳು ಏನೋ ಯಜಮಾನರು ತೂಂಗ್ರಾರ್ ತೊಡಕೂಡಾದು ನೀ ಎಳುಪು ಭೂದೇವಿ ಹೇಳಿದಳು ಭೂದೇವಿ ಅಲ್ಲಿ ಇಲ್ಲೇ ಇಲ್ಲ ಎಲ್ಲೋ ಕೆಳಗೆ ಹೋಗ್ಬಿಟ್ಟಿದ್ದಾಳೆ ಹೆಂಗೆ ಫೋನ್ ಆಗ್ಬಿಟ್ಟು ಪತ್ತೆಯೇ ಇಲ್ಲೇ ದೇವಿ ನೋಡೋಣ ನೀನೇ ಹೇಳು ಅಂತ ದಯಾದೇವಿಗೆಲ್ಲ ರೂಪ್ರೇರಣೆ ಮಾಡಿಬಿಟ್ರು ಅಮ್ಮ ನಿದ್ದೆ ಮಾಡ್ತಿದ್ದಾನೆ ಗಾಢವಾಗಿ ಭೂಮಿ ಪತ್ತ ಇಲ್ಲ ರಸ ತಳಕ್ಕೆ ಹೋಗಿದ್ದಾಳೆ ಅವಳು ನೆಬ್ಬಿಸಬೇಕು ವೃಷಕ್ಷಿಶಿವರೇಶ್ವರೇ ವಿಹರಣ ಕ್ರಮ ಜಾಗೃತಿ ವಿಹರಣ ಕ್ರಮದಲ್ಲಿ ವಿಹಾರ ಕ್ರಮದಲ್ಲಿ ನಿದ್ದೆಗೊಂದು ಕಾಲ ಎಚ್ಚರಕ್ಕೊಂದು ಕಾಲ ಆಗ ಎಲ್ಲರೂ ಬಂದು ಪ್ರಾರ್ಥನೆ ಮಾಡಿದರು ಇದು ಮಹಾಪ್ರಳಯವಲ್ಲ ಚತುರ್ಯುಗ ಪ್ರಳಯ ಕಾಲದಲ್ಲಿ ಬ್ರಹ್ಮಾದಿಗಳು ಬಂದು ಹೇಳಿದರು ಪ್ರಭು ರಸ ತಳಕ್ಕೆ ಹೋಗಿದ್ದಾಳೆ ಭೂದೇವಿ ಯಾವನೋ ಪಾಪಿ ಹಿರಣ್ಯಾಕ್ಷ ಅಂತ ಬಂದು ತುಳಿದು ಬಿಟ್ಟಿದ್ದಾನೆ ಉದೀರ್ಣ ಚತುರರ್ಣವೀ ಕದನ ವೇದಿನೀಂ ಭೇದಿನೀಂ ಸಮುದ್ರ ತವತೀದಯೇ ತ್ವದ ವಿಜುಷ್ಟಯ ದಂಷ್ಟಯ ಏನು ಶಬ್ದ ಹಾಕಿದ್ದಾರೆ ಮೇದಿನಿ ಅಂದ್ರೆ ಭೂಮಿ ಭೂಮಿ ಇದೆ ರಸ ತಳಕ್ಕೆ ಹೋಗಿದ್ದಾಳೆ ಆದರೆ ಯುದ್ಧ ನಡೀತಾ ಇದೆ ಇಲ್ಲಿ ಭೂಮಿಗಾಗಿ ಯುದ್ಧ ಇವತ್ತು ನಡೀತಾ ಇರೋ ಹಾಗೆ ಎಷ್ಟು ಭೂಮಿಗೆ ಉದೀರ್ಣ ಚತುರರ್ಣವೀ ಕದನ ವೇದಿನೀಂ ಭೇದಿನೀಂ ನಾಲ್ಕು ಸಮುದ್ರಗಳ ಮಧ್ಯದಲ್ಲಿರುವ ಭೂಮಿಗೆ ಇದು ನಂದು ಇದು ನಂದು ಇದು ನಂದು ಇದು ನಂದು ಕರ್ನಾಟಕ ನಂದು ಆಂಧ್ರ ನಂದು ತಮಿಳುನಾಡು ನನ್ನದು ಎಂಬುದಾಗಿ ರಾಕ್ಷಸಪ್ಪ ಏನು ಜಗಳ ಮಾಡ್ತಾ ಇದ್ದಾರೆ ಇವರ ಭಾರವನ್ನು ತಡೆಯಲಾರದೆ ಭೂಮಿಯನ್ನು ಕೆಳಗೆ ಮುಳುಗಿತು ಸಮುದ್ರವತಿ ಸಮುದ್ರ ತವತಿ ದಯೇ ಅಮ್ಮ ನೀನು ಭೂಮಿಯನ್ನು ಮೇಲೆ ಕೆತ್ತಿದೆ ವರಹಲ್ಲ ಭೂಮಿ ಮೇಲೆ ಕೆತ್ತಿದ್ದು ದಯಾದೇವಿ ಎತ್ತಿರಲು ದಯಾದೇವಿಯಲ್ಲಿ ಕೂತಿದ್ದಳು ತದ ಬೆಜುಷ್ಟಯ ದಮುಷ್ಟಯ ಭಗವಂತನ ಕೋರೆದಾಡೆಯಲ್ಲಿ ಕೂತಿದ್ಲಂತೆ ಬ ವಿಶ್ವಂಭರ ಕಿಳಂಗು ಪೋಲೆ ವರಾಹಕ್ಕೆ ಕೋರೆ ಹಲ್ಲುಗಳು ಜೋರಾಗಿರ್ತವೆ ಆ ಕೋರೆ ಹಲ್ಲುಗಳ ಮೇಲೆ ಭೂಮಿಯನ್ನು ಹೀಗೆತ್ತಿದ್ದಾನೆ ಭಗವಂತ ಆ ಭೂಮಿ ಮೇಲೆ ಎಷ್ಟು ಕೃಪೆ ಸುರಿಸಿದ ಭೂದೇವಿಗೂ ಕಷ್ಟ ಬಂದರೆ ಉದ್ಧಾರ ಮಾಡೋಳು ದಯಾದೇವಿಯಾದ್ರಿಂದ ಭೂದೇವಿಗಿಂತ ದೊಡ್ಡವಳು ಶ್ರೀದೇವಿಗಿಂತ ದೊಡ್ಡವಳು ನೀಳಾದೇವಿಗಿಂತ ದೊಡ್ಡಳು ಸಮುದ್ರ ತವತಿ ದಯೇ ತ್ವದ ವಿಜುಷ್ಟಯ ದಂಷ್ಟಯ ಸಟಾಪಟಲ ಭೀಷಣೆ ಸರ್ಭಸಾಟ್ಟಃ ಸೋದ್ಭಟೇ ಸ್ಫುರತ್ಕೃತಿ ಪರಿಸ್ಫುಟ ಭ್ರಕುಟಿಕೆ ವಿವಕ್ತ್ರೆ ಕೃತೆ ದಯೇ ದತ್ತಸ್ತನ ಸರೋಜ ಸದೃಶ ದೃಶಾ ಸಮುದಿತಾ ಕೃತಿ ದೃಶ್ಯತೆ ಭೀಷಣೆ ನರಸಿಂಹಾವತಾರ ಬರ್ತೇವೆ ಪೂರ್ತಿ ಹೇಳೋದಿಲ್ಲ ಸ್ವಾಮಿ ಸಂಧ್ಯಾಕಾಲ ಕಾಲ ಮರೆಯೋದಕ್ಕಾಗೋದಿಲ್ಲ ಮರೆಯೋದಕ್ಕಾಗೋದಿಲ್ಲ பெருமாளை ಮರಕಲ ನರಸಿಂಹನ ಮರಕ மறக்க ಸಟಾಪಟಲ ಭೀಷಣೆ ಕಂಬದಿಂದ ಬಂದುಬಿಟ್ಟಿದ್ದಾನೆ ಅದು ಒಳಗಡೆ ಏನೇನು ಕಸ ಕಡ್ಡಿ ಇತ್ತೋ ಗೊತ್ತಿಲ್ಲ ಮೈ ಕೊಡುಕೋಬೇಕು ಲಂಬರ್ ರೂಮಿನಿಂದ ಯಾರು ಹೊರಗೆ ಬಂದರೆ ಬ್ರಷ್ ಗೀಶ್ ತಗೊಂಡು ಕೋಟ್ ಗೀಟ್ ಸರ್ ಮಾಡಿಕೊಳ್ಳೋ ಹಾಗೆ ಅದು ಕಬ್ಬಿಣದ ಕಂಬ ಉಗ್ರ ಸ್ತಂಭ ಅಹೋಬಲದ ಬೆಟ್ಟದ ಮೇಲೆ ಇರುವುದು ಎರಕ ಹೊಯ್ಯುವಾಗ ಏನೇನು ಸೇರಿತ್ತೋ ಕಸ ಕಡ್ಡಿ ಅದಕ್ಕೆ ಯಾರು ಪುಣ್ಯವಾಚನೆ ಮಾಡೋರು ಈ ಸಿಂಹದ ಕೊರಳಿನಲ್ಲಿ ಬೇಕಾದಷ್ಟು ಕೂದಲುಗಳಿದ್ದಾವೆ ಅದು ಸ್ವಾಮಿ ನರಸಿಂಹನ ಕೂದಲು ತಲೆ ಕೂದಲು ಗಡ್ಡದ ಕೂದಲು ಎಲ್ಲ ಸೇರಿಕೊಂಡಿದೆ ಹೊರಗೆ ಬಂದರು ಒಂದು ಸಲ ಹೀಗಂದ ಕೂದಲ ಚದರಿ ಕೆಳಗೆ ಉದ್ದು ಬಿದ್ದಂತೆ ಸಟಾಪಟಲ ಭೀಷಣೆ ಸರ್ವಸ ಅಟ್ಟಹಾಸೋದ್ಭಟೆ ರಭಸ ಆರ್ಭಟ ಉದ್ಭಟ ಕಂಬದಿಂದ ಬಂದವನೇ ಅಂತ ಗರ್ಜಿಸಿದ್ದಾನೆ ನಿಮ್ಮ ಅಣ್ಣ ಹೆದರಿಬಿಟ್ರು ಆ ದೇವಸ್ಥಾನ ನರಸಿಂಹಾವತಾರವನ್ನು ಹೇಳಿ ಕೈ ತೋರಿಸಿದಾಗ ನರಸಿಂಹಾವತಾರ ಹೇಳುವಾಗ ಮೈ ಮೇಲೆ ಆವಾಹನೆ ಆಗ್ಬಿಡ್ತಾನೆ ಭಗವಂತ ಆ ಹಲ್ಲುಗಳು ಹೇಗಿತ್ತು ನರಸಿಂಹ ವಜ್ರದಮುಷ್ಟ್ರ ವಜ್ರನಖ ನಮ್ಮ ಶ್ರೀನಿವಾಸನು ಹಾಗೆಯೇ ಅದಕ್ಕೆ ಮಹಾರಾಜ ಒಡೆ ಒಂದು ತಿಂತಾನೆ ಸ್ವಾಮಿ ತಿರುಪತಿ ಶ್ರೀನಿವಾಸ ಅವನ್ನ ಬಿಟ್ಟು ಯಾರೂ ತಿನ್ನೋ ಹಾಗಿಲ್ಲ ನಮ್ಮ ಮೊದಲೇ ಹಲ್ಲಿಲ್ಲ ಯಾರೋ ತಂದು ಕೊಟ್ಟರು ಅಂತ ಅದನ್ನು ಸಾರ್ನಲ್ಲಿ ಹುಳಿಯಲ್ಲಿ ಅಲ್ಲಿ ಇಲ್ಲಿ ಎಲ್ಲ ನೆನೆಸಿ ಕೊಟ್ಟರು ನಮ್ಮ ಮನೆಯವರು ಇಟ್ಟಾಂಗೆ ಇರುವೆನೋ ಅವರಿಗೆ ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ಅತಿಭಾವಕ ಶುದ್ಧ ಪ್ರಸಾದ ತಗೊಂಬನ್ನಿ ತಿರುಪತಿ ಅಂದರೆ ಅವರ ಸ್ವಾಮಿ ಕ್ರಿಶ್ಚಿಯನ್ರು ಮುಟ್ಟಿದ್ದಾರೆ ಎಲ್ಲ ಬೇಡ ಲಾಡು ಗೀಡು ವಡೆ ತಂದು ಕೊಡ್ತೀನಿ ಯಾಕೆ ಅವರು ಅವರೂ ರಿಜೆಕ್ಟ್ ಮಾಡಿದ್ದು ಯಾರೂ ಮುಟ್ಟೇರು ಅಂತ ಪದಾರ್ಥ ಅದು ನೃಸಿಂಹ ಹಾಗಿದ್ದಾನೆ ಹಲ್ಲು ಭಯಂಕರ ಹಲ್ಲುಗಳು ಕೋರೆ ಹಲ್ಲುಗಳು ಕಿಳಂಗಿ ಯಾವುದೇ ಒಂದು ಎಕ್ಕ ಸಿಂಹದ ಬಾಯಲ್ಲಿರುವ ಕೋರೆ ಹಲ್ಲು ನೋಡಿದ್ರೆ ಭಯವಾಗುತ್ತೆ ಇದು ನೃಸಿಂಹ ಬೇರೆ ಸರಭಸ ಅಟ್ಟ ಹಾಸೋದ್ಭಟೆ ವಿಕಟವಾಗಿ ನಗ್ತಾ ಇದ್ದಾನೆ ಸಂಧ್ಯಾಕಾಲ ಆ ಕೋಪ ಆ ದವಡೆ ಕಣ್ಣು ಮೇಲಕ್ಕೆ ಹೋಗಿಬಿಟ್ಟಿದೆ ಸೇರಿಕೊಂಡಿದೆ ಮೊದಲೇ ಗುಂಡು ಕಣ್ಣು ಎರಿವಟ್ಟವ ಎರಿವಟ್ಟ ಕಣ್ಗಳು ಸುತ್ತ ಸುತ್ತಾ ಇವೆ ನೋಡ್ತಾ ಇವೆ ಬೆಂಕಿ ಉಳ್ತಾ ಇದ್ದಾನೆ ಕಣ್ಣಲ್ಲಿ ಕೋಪ ಹಿರಣ್ಯ ಕಶಪನ ಮೇಲೆ ಕಂಬದಿಂದ ಬರುವಾಗಲೇ ಕೋಪ ಅವತಾರ ಕಾಲದಲ್ಲೇ ಕೋಪ ಆಮೇಲೆ ಕೋಪವಲ್ಲ ಕೋಪದಲ್ಲೇ ಜನನ ಅಗ್ನಿಯಲ್ಲೇ ಜನನ ಸಹಸ್ರ ಬರ್ತೇನೆ ನರಸಿಂಹಾಯ